ಶಲ್ಯ ಮಹಾರಾಜ ಸತ್ತ ದಿವಸ ಸಾಯಂಕಾಲ ಲೆಕ್ಕ ಹಾಕಿದರೆ ಪಾಂಡವರ ಕಡೆ ಉಳಿದಿದ್ದವು ಕೌರವ ಕಡೆ ಉಳಿದಿದ್ದು ಸೈನ್ಯ ಎಷ್ಟು ಲೆಕ್ಕ ಕೊಡ್ತಾರೆ ವ್ಯಾಸರು ಪಾಂಡವರ ಕಡೆ ಎರಡು ಸಾವಿರ ರಥಗಳು ಏಳು ನೂರು ಆನೆಗಳು ಐದು ಸಾವಿರ ಕುದುರೆಗಳು ಮತ್ತು ಕುದುರೆ ಸವಾರರು ಹತ್ತು ಸಾವಿರ ಪದಾತಿಗಳು ಇನ್ನೂ ಉಳಿದಿದ್ದರು ಅದಲ್ಲದೆ ವೀರರಲ್ಲಿ ಐವರು ಪಾಂಡವರು ಧೃಷ್ಟದ್ಯುಮ್ನ ಶಿಖಂಡಿ ಐವರು ಉಪಪಾಂಡವರು ದ್ರೌಪದಿಯ ಮಕ್ಕಳು ಯುಯುತ್ಸು ಧೃತರಾಷ್ಟ್ರ ಮಹಾರಾಜನಿಗೆ ಒಬ್ಬ ವೈಶ್ಯ ಸ್ತ್ರೀಯಲ್ಲಿ ಹುಟ್ಟಿದವರು ಕೌರವರ ಕಡೆ ಅಶ್ವತ್ಥಾಮ ಕೃಪಾಚಾರ್ಯ ಕೃತವರ್ಮ ಮತ್ತು ದುರ್ಯೋಧನ ಇವರು ನಾಲ್ವರೇ ಉಳಿದಿದ್ದರು ಬೇರೆ ಯಾರು ಇರಲಿಲ್ಲ ರಥಾನಾಂದ್ವೇ ಸಹಸ್ರೇತು ಸಪ್ತನಾಗಶತಾನಿಚ ಪಂಚ ಚ ಅಶ್ವಸಹಸ್ರಾಣಿ ಪತ್ತೀನಾಂಚ ಶತಂ ಶತಃ एतच्छेषमभूद्राजन्ने पाण्डवानां महद्बलं परिगृह्य हि यद्युद्धे धृष्टद्युम्नो ಸೇನಾಪತಿ ಒಬ್ಬನೇ ಏಕಾಕಿ ಭರತಶ್ರೇಷ್ಠ ತಥೋ ದುರ್ಯೋಧನೋ ನೃಪಃ ಏಕಃ ಏಕಾದಶ ಚಮು ಭರ್ತ ಪುತ್ರೋ ದುರ್ಯೋಧನಸ್ತವ ವಿಡಂಬನೆ ಮಾಡ್ತಾರೆ ಸಂಜೆ ಹೇಳ್ತಾ ಇದ್ದಾನೆ ಧೃತರಾಷ್ಟ್ರನಿಗೆ ಹನ್ನೊಂದು ಅಕ್ಷೋಹಿಣಿ ಸೈನ್ಯವನ್ನು ಪಣವನ್ನಾಗಿ ಒಡ್ಡಿದವನು ಒಬ್ಬನೇ ಉಳಿದಿದ್ದಾನೆ ಗದಾಮಾದಾಯ ತೇಜಸ್ವಿ ಪದಾತಿ ಪ್ರಸ್ಥಿತೋ ಹೃದಂ ಆ ಕಥೆ ವಿವರವನ್ನು ಕೊಡ್ತೇವೆ ಈ ಕಡೆಯಲ್ಲಿ ಯುದ್ಧ ಭೂಮಿ ಹೇಗಿತ್ತು ಅಂದರೆ ಊರುಭಂಗ ಅಂತ ಒಂದು ನಾಟಕ ಭಾಸಕವಿ ಅದರಲ್ಲಿ ಏತೇ ಪರಸ್ಪರಶರೈ ಹೃತಜೀವಿತಾನಾಂ ದೇಹೈ ರಣಾಜಿರಮಹೀಂ ಸಮಪಾಶ್ರಿತಾನಾಂ ಕುರ್ವಂತೆ ಚಾತ್ರ ಪಿಶಿತಾರ್ದ್ರಮುಖಾ ವಿಹಂಗಾ राज्ञां शरीरशिथिलानि ಆ ಹನ್ನೊಂದು ಈ ಏಳು ಯಾರದೋ ಬಾಣಕ್ಕೆ ಯಾವನೋ ತುತ್ತಾಗಿ ಎಲ್ಲೆಲ್ಲಿಯೋ ಬಿದ್ದಿದ್ರು ಪರಸ್ಪರ ಶರೈಹಿ ಹೊರತ ಜೀವಿತಾನ ಇದಂಥ ವ್ಯಾಪಾರ ಬಾಡಿಗೆ ಸೈನಿಕರು ಅಂತ ಹೇಳ್ತೇವೆ ಜೀವ ಬಾಡಿಗೆ ಕೊಟ್ಟವರು ದೇಹೈ ರಣಾಜರ ಮಹೀಂ ಸವುಪಾಶ್ರಿತಾನ ಇವತ್ತು ದೇಹಗಳನ್ನು ಚ ಸಿಕ್ಕಾಪಟ್ಟೆ ಚೆಲ್ಲಿದ್ದಾರೆ ಯುದ್ಧ ಭೂಮಿಯಲ್ಲಿ ಕುರುವಂತೆ ಚಾತ್ರ ಮುಖ ವಿಹಂಗ ರಣಹದ್ದುಗಳು ಬೇರೆ ಬೇರೆ ಪಕ್ಷಿಗಳು ಬಂದು ಇನ್ನೂ ಪೂರ್ತಿ ಸತ್ತಿದ್ದಾರೆ ಕೆಲವರು ಸತ್ತಿಲ್ಲ ಕೊಕ್ಕಿ ಕೊಕ್ಕಿ ಮಾಂಸವನ್ನು ತಿಂತ ಬಾಯಲ್ಲಿ ಅರಸ ರಸ ಸುರಿಯಿತ ರಾಜ್ಞಾಂ ಶರೀರ ಶಿಥಿಲ ವಿಭೂಷಣಾನಿ ಮೈ ಮೇಲೆ ಬೇಕಾದಷ್ಟು ಮಣಗಟ್ಟಲೆ ಬಂಗಾರ ಒಡೆಯಾಕೊಂಬಂದಿದ್ದಾರೆ ಅದು ಸಿಕ್ಕಾಪಟ್ಟೆ ಚೆಲ್ಲಾಡಿದೆ ಕೇಳೋರಿಲ್ಲ ಅಂಥೇಳಿ ಆಗಿನ ಕಾಲದ ಯುದ್ಧದ ವರ್ಣನೆ ನಾವು ಯುದ್ಧಗಳನ್ನು ನೋಡಿಲ್ಲ ಇಮ್ಮಡಿ ಬಲ್ಲಾಳನ ಕಾಲದಲ್ಲಿ ಹೊಯ್ಸಳರ ಕಾಲದಲ್ಲಿ ಸೇನೆ ಹೇಗಿತ್ತು ಕುಮಾರವ್ಯಾಸ ನೋಡಿದ್ದ ತಕ್ಕಮಟ್ಟಿಗೆ ಬರೆದಿದ್ದಾನೆ ವಿಜಯನಗರದ ಅಳಿಯ ರಾಮರಾಯರ ಕಾಲದ ತನಕ ಯುದ್ಧಕ್ಕೆ ಹೋಗೋವರೆಲ್ಲ ಪಿಕ್ನಿಕ್ ಹೋದಾಗ ಒಡವೆ ವಸ್ತುಗಳನ್ನು ಶ್ರೇಷ್ಠವಾದದನ್ನು ಹಾಕ್ಕೊಂಡು ಹೋಗ್ತಾಯಿದ್ರು ಎಷ್ಟೊಂದು ಬಂಗಾರ ವೇಸ್ಟ್ ಆಯಿತು ಗೊತ್ತಿಲ್ಲ ಯಾರು ಬುದ್ಧಿ ಹೇಳೋರು ಸ್ಮಶಾನಕ್ಕೆ ಹೋಗೋರು ಹೇಗೆ ಅಲಂಕಾರ ಮಾಡ್ಕೊಳ್ಳೋದಿಲ್ವೋ ಯುದ್ಧಭೂಮಿಗೆ ಹೋದವರು ಅದನ್ನಾರು ಹಿಂದೆ ಬಿಡ್ಬೋದಾಗಿತ್ತಲ್ಲ ಬುದ್ಧಿ ಬರೋದಿಲ್ಲ ಅವರಿಗೆ ಹೀಗೆ ಯುದ್ಧಭೂಮಿ ಅತ್ಯಂತ ಭಯಂಕರವಾಗಿತ್ತು ಈ ಕಡೆಯಲ್ಲಿ ಎರಡು ವಿಷಯಗಳನ್ನು ಹೇಳಬೇಕು ಒಂದನೇದು ಸಂಜಯ ಮಹಾ ಸಂಜಯ ನೇರವಾಗಿ ಯುದ್ಧಭೂಮಿಯನ್ನು ನೋಡಬೇಕು ಅಂತ ಬಂದ ಹೇಳಯ್ಯ ಇನ್ನೇನು ಕಥೆ ಉಳೀತು ಏನು ಕಥೆ ಉಳೀತು ಧೃತರಾಷ್ಟ್ರ ಕೇಳ್ತಾ ಇದ್ದಾನೆ ತುಂಬ ದಾರುಣವಾದ ಭಾಗ ಇನ್ನೇನು ಹೇಳಲಿ ಮಹಾರಾಜರ ಯುದ್ಧನೇ ಮುಗಿದೋಯ್ತು ನಿಮ್ಮ ಮಗ ಪತ್ತೆ ಇಲ್ಲ ಓಡಿ ಹೋಗಿಬಿಟ್ಟಿದ್ದಾನೆ ಎಲ್ಲಿ ಹೋಗಿದ್ದಾನೆ ನೋಡ್ಕೊಂಬ ಸರಿ ಯುದ್ಧ ಭೂಮಿಗೆ ನಾನೇ ಬರ್ತೇನೆ ಅಂತ ಸ್ವಯಂ ಸಂಜಯ ಯುದ್ಧ ಭೂಮಿಗೆ ಬಂದಿದ್ದಾನೆ ನೋಡಬೇಕು ಅಂತ ಅಲ್ಲೇನಾಯಿತು ಅದೇ ಹೊತ್ತಿನಲ್ಲಿ ಪಾಂಡವ ವೀರರು ದುರ್ಯೋಧನ ಹುಡುಕ್ತಾ ಇದ್ದವರು ಅದರಲ್ಲಿ ದೃಷ್ಟದ್ಯುಮ್ನ ಕೈಗೆ ಸಿಕ್ಕಾಕೊಂಡ್ಬಿಟ್ಟ ಸಂಜಯ ದೃಷ್ಟದ್ಯುಮ್ನಸ್ತು ಮಾನ್ ದೃಷ್ಟ ತಾನೇ ಹೇಳ್ಕೊಳ್ತಾನೆ ಹೀಗಾಯಿತು ಬಿಡಿಸ್ಕೊಂಬಂದೆ ಅಂತ ಸಂಜಯನ ಮಾತು ಹಸನ್ನೇ ಸಾತ್ಯಗೆ ಮಬ್ರವೀತಿ ಕಿಮನೇನ ಗೃಹೀತೇನ ನ ಅನೇನ ಅರ್ಥೋಸ್ತಿ ಜೀವತ ಸಾತ್ಯಕ್ಕೆ ಹಿಡಿದ ದೃಷ್ಟದ್ಯುಮ್ನ ಹತ್ರ ಕರ್ಕೊಂಡು ಹೋದ ಅಯ್ಯೋ ಇವನ್ ತಗೊಂಡು ಏನು ಮಾಡ್ತೀಯ ಇವನು ಸೈನಿಕ ಅಲ್ಲ ಏನೂ ಅಲ್ಲ ಧೃತರಾಷ್ಟ್ರನಿಗೆ ಆಪ್ತ ಸಮಾಚಾರ ಹೇಳ್ತಾ ಇದ್ದ ಅವನು ಬಿಟ್ಬಿಡು ಅಂದ ಅದಕ್ಕೆ ಸಾತ್ವಿಕ ಹೇಳ್ದ ಅವನು ಬಿಟ್ಟು ಲಾಭವೇನು ಅಂತೂ ಕೌರವ್ರ ಕಡೆಯೋ ಅಲ್ಲವೋ ಮುಗಿಸಿಬಿಡೋಣ ಎಂಬುದಾಗಿ ದೃಷ್ಟದ್ಯುಮ್ನವಚ ಶ್ರುತ್ವ ಶಿನೇರ್ನಪ್ತ ಮಹಾರಥ ಉದ್ಯಮ್ಯ ನಿಶಿತಂ ಖಡ್ಗಂ ಮುದ್ದೆ ತಸ್ತದ ಸಂಜಯ್ನನ್ನು ಕೊಲ್ಲಬೇಕು ಅಂತ ಹೊರಟರು ಸೋತಿಂತ ಅವನು ಸೈನಿಕ ಅಲ್ಲ ಮತ್ತೊಂದಲ್ಲ ಇದು ಶೇಕ್ಸ್ಪಿಯರ್ ನಾಟಕದಲ್ಲಿ ಬರುತ್ತೆ ಅದು ಸಿನ್ನ ಅಂತ ಒಬ್ಬ ಜೂಲಿಯಸ್ ಸೀಸರ್ ನಾಟಕದಲ್ಲಿ ಅದೇ ಹೆಸರನ್ನ ಕಾನ್ಸ್ಪಿರೇಟರ್ ದ್ರೋಹಿಗಳು ಸೀಸರ್ನ ಕೊಲೆಗಳಿಸ್ತವ್ರಲ್ಲಿ ಸಿನ್ನ ಅಂತ ಒಬ್ಬ ಇದ್ದ ಅವನು ಸಿಕ್ಕಲಿಲ್ಲ ತಪ್ಪಿಸ್ಕೊಂಡ್ಬಿಟ್ಟ ಎದುರಿಗೆ ಬರ್ತಿದ್ದವನು ಒಬ್ಬ ಕವಿ ಸಿನ್ನಾ ಎಂಬುದಾಗಿ ಯಾರನ್ನ ಏನೊಂದು ಕೇಳಿದ್ರು ನಾನು ಕವಿಯಪ್ಪ ಹೆಸರೇನು ಸಿನ್ನ kill him for his bad name ಆ ಕೆಟ್ಟವನ ಹೆಸರಿಟ್ಕೊಂಡಿದ್ದಾನೆ ಅವನನ್ನು ಮುಗಿಸಿಬಿಡಿ ಅಂತ ಹೇಳುವಂತೆ ಯುದ್ಧದಲ್ಲಿ ನನ್ನವರು ತನ್ನವರು ವ್ಯತ್ಯಾಸ ಇರೋದಿಲ್ಲ ಸಂಜಯನನ್ನು ಕೊಲ್ಲಬೇಕು ಅಂತ ಕತ್ತಿ ಎತ್ತಿದ ಆ ಹೊತ್ತಲ್ಲಿ ತಮಾಗಮ್ಯ ಮಹಾಪ್ರಾಜ್ಞ ಕೃಷ್ಣದ್ವೈಪಾಯನೋ ಬ್ರವೀತೆ ಕೃಷ್ಣದ್ವೈಪಾಯನರು ವೇದವ್ಯಾಸರು ಬಂದರು ಅಯ್ಯ ಸಾತ್ಯಕಿ ಇವನನ್ನು ಕೊಲ್ಲಬೇಡ ಇವನು ನನ್ನ ಶಿಷ್ಯ ಇವನಿಂದ ಮುಂದೆ ಪಾಂಡವರಿಗೆ ಸಹಾಯವಾಗುವುದಿದೆ ಧರ್ಮರಾಜ ಕೌರವರೆಲ್ಲ ಹೋದ ನಂತರ ತರ್ಪಣ ಶ್ರಾದ್ದ ಎಲ್ಲ ಮುಗಿಸಿದ ಮೇಲೆ ಒಂದು ಮಂತ್ರಿಮಂಡಲವನ್ನು ರಚನೆ ಮಾಡುವಾಗ ಸಂಜಯನನ್ನು ವಿತ್ತ ಮಂತ್ರಿ ಅರ್ಥಮಂತ್ರಿಯನ್ನಾಗಿ ಮಾಡ್ಕೊಳ್ತಾನೆ ಫಿನಾನ್ಸ್ ಮಿನಿಸ್ಟರ್ ಮಾಡ್ತಾನೆ ಒಳ್ಳೆ ಬುದ್ಧಿವಂತ ಆದ್ದರಿಂದ ಅವನನ್ನು ಬಿಟ್ಟುಬಿಡು ಎಂಬುದಾಗಿ ಬಿಡಿಸಿದರು ಮುಚ್ಚತಾಂ ಸಂಜಯೋ ಜೀವನ್ನೇ ನಹಂತವ್ಯ ಕಥಂಚನ ದ್ವೈಪಾಯನವಜ ಶ್ರುತ್ವ ಶಿನೇರ್ನಪ್ತ ಕೃತಾಂಜಲಿ ಸ್ವಸ್ತಿ ಸಂಜಯ ಸಾಧಯ ಹೋ ಅಂತ ಕಳಿಸಿಕೊಟ್ರು ಏನು ಮಾಡಿದ್ಯೋ ನೀನು ಅಂತ ಕೇಳಿದ ಧೃತರಾಷ್ಟ್ರ ಅವ್ರು ಹಿಡಿದು ಬಿಟ್ಟಿದ್ರು ಸ್ವಾಮಿ ಗುರುಗಳು ಬಂದು ವ್ಯಾಸರು ಬಿಡಿಸಿದ್ರು ಸರಿ ಮುಂದೆಲ್ಲಿ ಹೋದೆ ನೀನು ಮುಂದೆಲ್ಲಿ ಹೋಗೋದು ಯುದ್ಧ ಭೂಮಿಗೆ ದಿಕ್ಕೆಲ್ಲಿ ಬಂತು ನೂರು ಮೈಲಿ ಉದ್ದ ನೂರು ಮೈಲಿ ಅಗಲ ಕುರುಕ್ಷೇತ್ರದಲ್ಲಿ ಅಲ್ಲಲ್ಲಿ ಸುತ್ತಾಡ್ತಾ ಇರುವಾಗ ಒಂದು ಕಡೆ ದುರ್ಯೋಧನನ ಕಂಡೆ ಆ ದುರ್ಯೋಧನ ನನ್ನನ್ನು ನೋಡಿ ಗೊಳೋ ಅಂತಳೋಕ್ ಶುರು ಮಾಡಿದ ದುರ್ಯೋಧನಸ್ತವ ಸುತಃ ಈಗ ಅವನು ವೈಶಂಪಾಯನ ಸರೋವರದಲ್ಲಿ ಹೋಗಿದ್ದಾನೆ ಆ ಮುಂದೆ ಕಥೆಯನ್ನು ಇಲ್ಲೇ ಹೇಳಿಬಿಟ್ಟ ಅದರ ವಿವರಣೆ ಆಮೇಲೆ ಕೊಡ್ತೇವೆ ಹೋಗೋಕೆ ಮುಂಚೆ ಲೇ ಸಂಜಯ ನಾನು ಇಲ್ಲಿ ಅಡಗಿದ್ದೇನೆ ಅಂತ ಯಾರಿಗೂ ಹೇಳಬೇಡ ನನ್ನನ್ನು ಹೊರಗೆ ತೆಗೆದು ಕುರಿಯನ್ನು ಕೊಲ್ಲುವಂತ ಕೊಂಡುಬಿಡ್ತಾರೆ ಪಾಂಡವರು ನಾನಿದ್ದೇನೆ ಅಂತ ಯಾರಿಗೂ ಹೇಳತಕ್ಕದ್ದಲ್ಲ ಅಂತ ಪ್ರಮಾಣ ಮಾಡಿಸ್ಕೊಂಡು ಅಲ್ಲಿ ಹೋಗಿಬಿಟ್ಟ ಇಷ್ಟೇ ನಡೀತು ಸ್ವಾಮಿ ಇದು ಗೊತ್ತಿಲ್ಲ ಮುಂದೇನಾಯಿತು ಮುಂದೇನಾಯಿತು ಹೇಳ್ತೇನೆ ಅನ್ನೋ ಅಷ್ಟರಲ್ಲಿ ಆ ದುರ್ಯೋಧನ ಯುದ್ಧ ಭೂಮಿಯನ್ನು ಅಳಿಯುವಾಗ ಏನಾಯಿತು ಅದನ್ನು ಸ್ವಲ್ಪ ತಿಳಿಸಬೇಕು ನಮ್ಮ ಕನ್ನಡದ ಕವಿಗಳು ಇದನ್ನು ವರ್ಣನೆ ಮಾಡಿದ್ದಾರೆ ಪಿಶಾಚಿಗಳು ಭೂತಗಳು ನರ್ತನ ಮಾಡ್ತಾ ಇವೆಯಂತೆ ಯುದ್ಧ ಭೂಮಿಯಲ್ಲಿ ಇದು ರನ್ನನ ಕಾವ್ಯದಲ್ಲಿ ಬರುತ್ತೆ ಗದಾ ಯುದ್ಧ ಕಾವ್ಯದಲ್ಲಿ ಕುಮಾರವ್ಯಾಸ ಅದನ್ನು ವರ್ಣಿಸಿಲ್ಲ ಮೂಲ ಭಾರತದಲ್ಲಿಲ್ಲ ತುಂಬ ರಂಜಕವಾಗಿರುವುದು ನಮ್ಮ ಶ್ರೋತೃಗಳು ವೀಕ್ಷಕರು ಕೇಳಬೇಕು ಅಂತ ಹೇಳ್ತೇವೆ ಆ ಭೂತಗಳೆರಡು ತಗೊಂಡು ಮಾತಾಡ್ತಾ ಇವೆ ಗುರುವಿನ ನೆತ್ತರಂ ಕುಡಿವನ ಪೊಡೆ ಅವಂದ್ವಿಜ ವಂಶಜಂ ಏನೋ ಕುಡಿಯೋಕೆ ಒಳ್ಳೆ ರಕ್ತವೇ ಸಿಕ್ಕಲಿಲ್ಲ ಅಂತ ಹೇಳ್ತು ಒಂದು ಭೂತ ಇನ್ನೊಂದು ಭೂತ ಅಲ್ಲಿ ಭೀಷ್ಮ ಬಿದ್ದಿದ್ದಾರಲ್ಲ ಅವನ ರಕ್ತ ಕುಡಿಬೋದಲ್ಲ ಅಂದರೆ ಅಯ್ಯಯ್ಯೋ ಅವನಿನ್ನೂ ಸತ್ತೇ ಇಲ್ಲ ಸಾಯಿದೆ ರಕ್ತ ಕುಡಿಯೋದು ಹೇಗೆ ಇದು ದ್ರೋಣಾಚಾರ್ಯ ಇದ್ದಾನಲ್ಲ ಅಯ್ಯೋ ಗುರುವಿನ ನೆತ್ತರಂ ಕುಡಿವೆನ ಪೊಡೆ ಅವಂ ದ್ವಿಜ ವಂಶಜಂ ಪಿಶಾಚಿಗಳಿಗೂ ಜಾತಿ ಪ್ರಜ್ಞೆ ಬ್ರಾಹ್ಮಣ ರಕ್ತ ಕುಡಿಯಬಾರದು ಬೇರೆ ಯಾವುದಾದ್ರೂ ಪರವಾಗಿಲ್ಲ ದ್ವಿಜವಂಶಜಂ ಏನು ಮಾಡಬೇಕು ನಿಜ ಜನ ನೆತ್ತರಂ ಕುಡಿವೆನ ಪೊಡೆ ಅಯ್ಯ ದುರ್ಯೋಧನ ನಿನ್ನ ತಮ್ಮನ ರಕ್ತವನ್ನು ದುಶಾಸನ ಸತ್ತನಲ್ಲ ಅವನ ರಕ್ತವನ್ನು ಕುಡಿಯೋಣ ಅಂತ ಹೇಳಿದರೆ ಭೀಮನೇ ಪೀರ್ಧನ ಇದೆ ಆ ರಕ್ತವನ್ನೆಲ್ಲ ಭೀಮನೇ ಕುಡಿದು ಬಿಟ್ಟ ಭೀಷ್ಮರ ನೆತ್ತರಂ ಕುಡಿಯುವುಡೆ ಇನ್ನು ಮೊಳಂ ಭೀಷ್ಮನ್ ಕುಡಿಯೋಣ ಪರವಾಗಿಲ್ಲ ಕ್ಷತ್ರಿಯ ರಕ್ತ ಅವನಿನ್ನೂ ಬದುಕಿದ್ದಾನೆ ಆದರೆ ಕುರುರಾಜ ಹೇ ದುರ್ಯೋಧನ ನಿನ್ನ ನೆತ್ತರ ಸವಿನೊಳ್ಪಿನಂ ಬಯಸಿ ಬೀತಪನೆಂದು ಎಂದುದು ಅದೊಂದು ಪುಲ್ ಮರುಳ್ ಮರುಳ್ ಅಂದರೆ ಭೂತ ಅದರಲ್ಲಿ ಪುಲ್ ಮರುಳ್ ಕೀಳು ಜಾತಿ ಭೂತ ಜಾತಿ ಹೋಗಬೇಕಂತ ಭೂತಗಳಲ್ಲಿ ಜಾತಿ ಬ್ರಾಹ್ಮಣ ಭೂತ ಕ್ಷತ್ರಿಯ ಭೂತ ಶೂದ್ರ ಭೂತ ಶಂಕರ ಜಾತಿ ಸೂತ್ರ ಭೂತಗಳು ನಿನ್ನೆತ್ರ ಕುಡಿಬೇಕಾಣೋ ದುರ್ಯೋಧನ ಇನ್ನೂ ಬದುಕಿದೆಯಲ್ಲ ಯಾವತ್ತು ಸಾಹಿತ್ಯಪ್ಪ ಮುಹೂರ್ತ ಹೇಳಿಬಿಡು ನಿನ್ನ ರಕ್ತವನ್ನು ಕುಡಿತೇವೆ ಅಂತ ಆ ಭೂತ ಹೇಳಿತಂತೆ ತುಂಬ ಯುಕ್ತವಾಗಿದೆ ನಡೆದಿದೆಯೋ ಬಿಡಿದಿದೆಯೋ ಗೊತ್ತಿಲ್ಲ ಸಂಭವವಾಗಿದೆ ಎನ್ ಇದೊಂದು ಮರುಳೆಂದು ದುರ್ಯೋಧನಂ ಹೇ ನಾನಿನ್ನು ಬದುಕಿದ್ದೀನಿ ಅರ್ಥ ಕುಡಿತೀಯ ಅಂತ ಕತ್ತಿ ಬಿಚ್ಚುತ್ತಾನೆ ಮರುಳ್ ಅಂತ ಬೈದನಂತೆ ಹುಚ್ಚೆ ಬದುಕಿರೋ ರಕ್ತ ಕುಡಿತೀರಾ ಅಂದಾಗ ಆ ಮರುಳು ಹೇಳುತ್ತೆ ಅರಗಿನ ಮಾಡದೊಳ್ ವಿಷದ ಲಡ್ಡುಗೆಯೊಳ್ ಕೊಲಲೆಂದು ಬಂದು ಮತ್ಸರದೊಳೆ ವೈರಮಂ ಪಡೆದು ಅಲ್ಲ ಬದುಕಿದ್ದ ಪಾಂಡವರನ್ನ ಅರಗಿನ ಮನೆಯಲ್ಲಿ ಕೊಲ್ಲಬೇಕು ಅಂತ ನೋಡಿದೆಯಲ್ಲ ವಿಷದ ಲಡ್ಡುಗೆ ಒಳ್ಳೆ ಕೊಲ್ಲಲೆಂದು ಭೀಮನಿಗೆ ವಿಷವನ್ನು ಹಾಕಿ ತಿನ್ನಿಸಿ ತಳ್ಳಿದ್ರಲ್ಲ ಗಂಗೆಯಲ್ಲಿ ಬಂದು ಮತ್ಸರದೊಳ್ ವೈರಮಂ ಪಡೆದು ಮಾತ್ಸರದಿಂದ ವೈರವನ್ನು ಮಾಡಿಕೊಂಡು ಭೀಮನನ್ ಇನ್ನಿನಿ ತರ್ಕೆ ತಂದ ಮರುಳನೋ ಭೀಮನನ್ನು ಇದ್ದು ಓಮಿಗೆ ಬರಮಾಡಿಸಿ ನಿನ್ನ ತಮ್ಮನನ್ನು ಕೊಲಿಸಿ ನಿನ್ನನ್ನು ಹುಡುಕುವಂತ ಮಾಡ್ತಾ ಇದೆಯಲ್ಲ ನೀನು ಭೂತವೋ ನಾನು ಭೂತವೋ ನೀನು ಮರುಳೋ ನಾನು ಮರುಳೋ ಭೂತ ಕೋಟಿ ಬೆರಸು ಆಡು ತಿರ್ಪ ತಾಮ್ ಮರುಳನೋ ನನ್ನ ಜೊತೆಯಲ್ಲಿ ನೋಡು ಎಷ್ಟೊಂದು ಭೂತಗಳಾಡ್ತಾ ಇವೆ ನಿನ್ನ ಜೊತೆಯಲ್ಲಿ ಆಡೋಕೆ ಒಂದು ಭೂತ ಬಾಕಿ ಇಲ್ಲ ನೋಳ್ಪವಿವರ್ ಮರುಳ್ತನಮಂ ರಾಜಕೇತನ ಅಂದರೆ ದುರ್ಯೋಧನನ್ನು ದೆವ್ವಗಳು ಅಪಹಾಸ್ಯ ಮಾಡ್ತಾ ಇವೆ ಅನ್ನೋ ಚಿತ್ರವನ್ನು ಕೊಡ್ತಾ ಇದ್ದಾರೆ ಆ ದುರ್ಯೋಧನ ಸ್ಥಿತಿ ಹೇಗಿರಬೇಕು ಯೋಚನೆ ಮಾಡಿಕೊಳ್ಳಿ ಏನು ನನ್ನ ದೆವ್ವಗಳು ಅಪಹಾಸ್ಯ ಮಾಡೋ ಸ್ಥಿತಿ ಬಂತಲ್ಲ ಅಂತ ತುಂಬ ದುಃಖಪಟ್ಟಿದ್ದಾನೆ ಮೈ ತುಂಬ ಗಾಯಗಳಾಗಿವೆ ಮನಸ್ಸಿನ ತುಂಬ ನೋವಾಗಿದೆ ಯಾರ್ಯಾರನ್ನು ಅವರೆಲ್ಲ ಹೋದರು ಇನ್ನೂ ಮಾಡಬೇಕು ಅಂತ ಆಸೆ ಇದೆ ಯುದ್ಧವನ್ನು ಯುದ್ಧ ಮಾಡೋದಕ್ಕೇನೂ ಜಾಗ ಇಲ್ಲ ಯಾರು ಜೊತೆಯಲ್ಲಿಲ್ಲ ಹೀಗಾಗಿ ನೋಡ್ತಾ ನೋಡ್ತಾ ಸಂಜೆಯ ಸಿಕ್ಕ ಕೂಡಲೇ ಆ ಸಂಜಯನಿಗೆ ಹೇಳಿದ ನಾನು ಸರೋವರದಲ್ಲಿದ್ದೇನೆ ಹೆದರಿಕೊಂಡಿದ್ದೇನೆ ಅಂತಲ್ಲ ಇವತ್ತು ನನ್ನ ಮೈ ತಣ್ಣಗಾಗಬೇಕು ಮೈ ಉರಿತಾ ಇದೆ ನನ್ನ ಮನಸ್ಸು ಉರಿತಾ ಇದೆ ಆದ್ದರಿಂದ ಇಲ್ಲಿದ್ದೇನೆ ಅಪ್ಪಾಜಿ ಕೇಳಿದ್ರೆ ನಮ್ಮ ತಂದೆಯವರಿಗೆ ಈ ಸಮಾಚಾರವನ್ನು ಹೇಳಬೇಕು ಅಂತ ಅವನು ಸರೋವರಕ್ಕೆ ಹೋಗ್ತಾ ಇದ್ದಾನೆ ಆ ಚಿತ್ರವನ್ನು ಕೊಡ್ತಾರೆ ಯಾವ ಸರೋವರ ಅದು ಅದಕ್ಕೆ ದ್ವೈಪಾಯನ ಸರೋವರ ಅಂತ ಹೆಸರು ವೇದವ್ಯಾಸರು ಅದರ ತೀರದಲ್ಲಿ ಕೂತು ಅನೇಕ ವರ್ಷ ಕಾಲ ತಪಸ್ಸು ಮಾಡಿದ್ದ ಜಾಗ ವ್ಯಾಸರು ಚಿರಂಜೀವಿ ಅವರು ಬದ್ರಿ ಕ್ಷೇತ್ರಕ್ಕೆ ಹೋದ ಮೇಲೆ ಅದೇ ಜಾಗದಲ್ಲಿ ತಪಸ್ಸನ್ನು ಮಾಡಿ ಸಿದ್ಧಿಯನ್ನು ಪಡೆದವರು ವೈಶಂಪಾಯನರು ಅದಕ್ಕೆ ಇವತ್ತು ಪೆಹೋವಾ ಎಂಬುದಾಗಿ ಹೆಸರಲ್ಲಿ ಕರೀತಾರೆ ಕುರುಕ್ಷೇತ್ರದಲ್ಲಿ ಆ ತೀರ್ಥವಿದೆ ರಾತ್ರಿ ಹೊತ್ತಲ್ಲಿ ಅಲ್ಲಿ ಯಾರೂ ಇರೋದಿಲ್ಲ ಭೂತ ಪ್ರೇತಗಳ ಆರ್ಭಟದ ಶಬ್ದ ಕೇಳುತ್ತೆ ಅಂತ ಹೇಳ್ತಾರೆ ಕುರುಕ್ಷೇತ್ರದ ಸಮಸ್ತ ತೀರ್ಥಗಳ ಬಗೆಗೆ ಕುರುಕ್ಷೇತ್ರ ವಿಶ್ವವಿದ್ಯಾಲಯದವರು ಒಂದು ಪುಸ್ತಕವನ್ನು ಮಾಡಿದ್ದಾರೆ ಅದ್ರ ಪೆಹೋವ ನೋಡ್ಬೋದು ಆ ಸರೋವರಕ್ಕೆ ಹೋಗ್ತಾ ಇದ್ದಾನೆ ಪ್ರಾಯಶಃ ಸಂಜೆಯೂ ಆ ಹೊತ್ತಿನ ಜೊತೆಯಲ್ಲಿದ್ದ ಅಂತ ಕಾಣುತ್ತೆ ನಾನು ಇಲ್ಲಿರ್ತೇನೆ ಯಾರಿಗೂ ಹೇಳಬೇಡ ಸಮಾಚಾರ ತಿಳಿದ್ರೆ ಕಷ್ಟ ಅಂಥೇಳಿ ಏನು ಮಾಡಿದ ದುರ್ಯೋಧನ ಹಿಂಬದಿಯಿಂದ ಹೋಗಿ ಹಿಂದೆ ಹಿಂದಾಗಿ ಸರೋವರದ ಒಳಕ್ಕೆ ಹೊಕ್ಕಿದ್ದಾನೆ ಅಂದರೆ ನಿಸ್ಸಂಶಯವಾಗಿ ಅವನಿಗೆ ಭಯವಾಗಿರಬೇಕು ಹೆಜ್ಜೆ ಹಿಂದೆ ಹಿಂದೆ ಕ್ಯಾತಕ್ಕೆ ಹೋದ ಅಂದರೆ ಯಾರೋ ಒಳಗಿಂದ ಬಂದರು ಅಂತ ತಿಳ್ಕೊಳ್ಳಿ ಒಳಕ್ಕೆ ಹೋದವರು ಹೆಜ್ಜೆ ಕಾಣಿಸಬಾರ್ದು ಅಂತ ಮುಂದೆ ದೂತರು ಹೇಳ್ತಾರೆ ಇಬ್ಬರು ಆ ಕಡೆ ಹೋಗಿದ್ದು ಒಬ್ಬ ಹೊರಗೆ ಬಂದಿದ್ದು ಹೆಜ್ಜೆ ಗುರುತುಗಳು ಕಾಣಿಸುವು ಅಂತ ಹೇಳೋ ಸಂದರ್ಭದಲ್ಲಿ ಇಲ್ಲಿ ರನ್ನ ಕವಿ ಹೇಳ್ತಾನೆ ಇಬ್ಬರು ಕೊಳಕ್ಕೆ ಹೋದದ್ದುಂಟು ಒಬ್ಬ ಹೊರಕ್ಕೆ ಬಂದದ್ದುಂಟು ಇದು ಸಂಹಾರ ನಾಟಕದಲ್ಲಿ ಭಟ್ಟನಾರಾಯಣ ಹೇಳೋದುಂಟು ಒಂದೆರಡು ಮಂತರಂತರದಿಂದಂ ಪೊರಮಟ್ಟ ಪಜ್ಜ ಎಂಬುದನೆನಿಸಲ್ ಪಿಂದು ಪೆರಗಾಗಿ ಪುಗೆ ಛಿಹಿ ಎಂದು ಅವನಂ ಲಕ್ಷ್ಮಿ ಪೇಸಿ ಬಿಸುಟಳ್ ಒಂದೊಂದು ಹೆಜ್ಜೆಗೂ ಅಂತರವನ್ನು ಬಿಟ್ಟು ಕ್ಯಾಲ್ಕುಲೇಟೆಡ್ ಸ್ಟೆಪ್ಸ್ ಹಿಂದೆ ಹಿಂದಕ್ಕೆ ಬರ್ತಾ ದುರ್ಯೋಧನ ಸರೋವರದೊಳಕ್ಕೆ ಪ್ರವೇಶ ಮಾಡುವಾಗ ಅಲ್ಲಿಯವರೆಗೆ ಅವನಲ್ಲಿ ಪ್ರವೇಶ ಮಾಡಿದ್ದ ರಾಜ್ಯಲಕ್ಷ್ಮೀ ಅಯ್ಯೋ ಇವನು ಹೇಳಿ ಅಯ್ಯೋ ಇವನಲ್ಲಿರಬಾರದು ಅಂತ ಆ ವೀರಲಕ್ಷ್ಮಿ ರಾಜ್ಯಲಕ್ಷ್ಮಿ ಅವನನ್ನು ಬಿಟ್ಟು ತೊಲಗಿದಳು ಎಂಬುದಾಗಿ ಇದು ನಮ್ಮ ಕನ್ನಡದ ಕವಿ ರನ್ನ ವರ್ಣನೆ ಮಾಡಿದ್ದಾನೆ ಅಲ್ಲಿ ಹೋಗಿ ಅಡ್ಕೊಂಡ ಅವನು ಸೂರ್ಯ ಇನ್ನೂ ಮುಳುಗಿಲ್ಲ ಈ ಕಡೆಯಲ್ಲಿ ಪಂಚಪಾಂಡವರಲ್ಲಿ ಆಲೋಚನೆ ಮಾಡ್ತಾ ಇದ್ದಾರೆ ಈ ಪಾಪಿಯಲ್ಲಿ ಹೋದ ನಾವು ಕೇಳ್ಬೋದು ಪಾಮರರು ಅವನು ಒಬ್ಬ ಎಲ್ಲರೂ ಹೋಗಲಿ ಸೋತಿದ್ದಾನೆ ಅಂತ ಬಿಟ್ಬಿಡ್ಬಾರ್ದಾಗಿತ್ತೆ ಪಾಂಡವರು ಇವತ್ತಿನ ನಮ್ಮ ವಿಕೃತ ಸಮಾಜದಲ್ಲಿ ಎಷ್ಟೋ ಜನ ಶ್ರೋತೃಗಳು ಮುಗ್ಧರು ಓದುಗರು ಪ್ರೇಕ್ಷಕರು ಈ ಪ್ರಸಂಗವನ್ನು ನಾನಾ ರೀತಿಯಲ್ಲಿ ಊಹಾಪೋಹಗಳಲ್ಲಿ ಎಳೆದಾಡುವ ಸಂಭವವಿದೆ ದುರ್ಯೋಧನ ಹೇಳ್ಬೋದು ಆಯ್ತಲ್ಲ ಎಲ್ಲರೂ ಗೆದ್ದಿದ್ದೀರಿ ನೀವೇ ಪಾಂಡವರು ರಾಜ್ಯ ಆಳ್ಕೊಳ್ಳಿ ನಾ ಎಲ್ಲರೂ ಹೋಗ್ತೀನಿ ನಾನು ಸನ್ಯಾಸಿ ಆಗ್ತೀನಿ ಹೇಳ್ತಾನೆ ಕುಮಾರವ್ಯಾಸನ ಭಾರತದಲ್ಲಿ ಎಲ್ಲರೂ ಮಠಕ್ಕೆ ಹೋಗಿ ಸ್ವಾಮಿ ಆಗಿಬಿಡುವುದು ಯುದ್ಧದಲ್ಲಿ ಸೋತವನ್ನೆಲ್ಲ ಹೋಗಿ ಮಠಕ್ಕೆ ಸ್ವಾಮಿ ಆದರೆ ಮಠಗಳ ಗತಿಯೇನು ಸಮಾಜದ ಗತಿಯೇನು ಯೋಚನೆ ಮಾಡಿಕೊಳ್ಳಿ ಒಬ್ಬನ ಯಾಕೆ ಕೊಲ್ತೀರಿ ಅಂದರೆ ಹಾಗಲ್ಲ ಶತ್ರು ಶೇಷಂ ನ ಶೇಷಯೇತಿ ಶತ್ರುಗಳನ್ನು ಬಾಕಿ ಬಿಡಬಾರದು ಅನ್ನೋದು ಶುಕ್ರ ನೀತಿ ಇದರ ಇನ್ನೊಂದು ಮುಖ ಏನು ಅಂದರೆ ದುರ್ಯೋಧನ ಅಕಸ್ಮಾತ್ ಬದುಕಿದ್ರೆ ಎಲ್ಲರೂ ಒಂದು ಮಠಕ್ಕೆ ಸ್ವಾಮಿ ಆಗಿದ್ದರೆ ಕಾಡಲ್ಲಿ ವನಚರನಾಗಿದ್ದರೆ ಕಂಡವರಿಗೆಲ್ಲ ಹೇಳ್ತಿದ್ದ ಏ ಪಾಂಡವರೇನು ಗೆದ್ದಿಲ್ಲ ನಾನು ಇನ್ನೂ ಬದುಕಿದ್ದೇನೆ ಅಂತ ಹೇಳ್ತಿದ್ದ ಆದರೆ ನಿರ್ಣಾಯಕ ಯುದ್ಧ ಹೇಗೆ ಸದ್ದಾಂ ಹುಸೇನನ್ನು ಎಳೆದುಕೊಂಡ್ರು ಹಿಟ್ಲರ್ನು ಎಳೆದುಕೊಂಡ್ರು ಯಾವುದೇ ಯುದ್ಧದಲ್ಲಿ ಕೊನೆಯಲ್ಲಿದ್ದರೂ ಒಬ್ಬನನ್ನು ಬಿಡತಕ್ಕದ್ದಲ್ಲ ಅನ್ನೋದು ನ್ಯಾಯ ಆದ್ದರಿಂದ ಪಾಂಡವರು ಮಂತ್ರಾಲೋಚನೆ ಮಾಡ್ತಾ ಇದ್ದಾರೆ ಹತೇಷು ಪಾಂಡುಪುತ್ರ ಇರಣಾಜಿರೆ ಮಮ ಸೈನ್ಯಾವಶಿಷ್ಟಾಸ್ತೆ ಕಿಮಕುರ್ವತ ಸಂಜಯ ಧೃತರಾಷ್ಟ್ರನ ಪಶ್ರೆ ಎಲ್ಲ ಸೈನ್ಯ ಹೋದ ಮೇಲೆ ನನ್ನ ಮಗ ಏನು ಮಾಡಿದ ಕೃತವರ್ಮ ಕೃಪಶ್ಚವ ದ್ರೋಣಪುತ್ರಶ್ಚ ವೀರ್ಯವಾನೆ ದುರ್ಯೋಧನಶ್ಚ ಮಂದಾತ್ಮ ರಾಜ ಕಿಮಕರೋತ್ತದ ಏನು ಹೇಳಿದ್ಯೋ ಸಂಜಯ ಕೃತರ್ಮ ಉಳಿದಿದ್ದಾನೆ ಕೃಪಾಚಾರ್ಯ ಉಳಿದಿದ್ದಾನೆ ಶ್ವತ್ಥಾಮ ಉಳಿದಿದ್ದಾನೆ ಸರಿ ನನ್ನ ಮಗ ಏನು ಮಾಡಿದ ಸಂಪ್ರಾತ್ರವತ್ಸುತಾರೇಶು ಕ್ಷತ್ರಿಯಾಣ ಮಹಾತ್ಮನ ಸಂಪ್ರಾದ್ರವತ್ಸುದಾರೇಶು ಇದು ಮುಖ್ಯ ಯುದ್ಧ ಭೂಮಿಯಲ್ಲಿಯೂ ಕೆಲವರು ಬೆಲೆವೆಣ್ಣುಗಳು ಇದ್ದರು ಅಂತ ಕಾಣುತ್ತೆ ಅರಮನೆ ಸ್ತ್ರೀಯರು ಅಂತಃಪುರ ಸ್ತ್ರೀಯರು ಸ್ತ್ರೀಯರು ಇರಬಾರದು ಅನ್ನೋದು ಶಾಸ್ತ್ರ ಮರ್ಮ ಶಾಸ್ತ್ರ ಎಲ್ಲಿ ಕೇಳ್ತಾರೆ ದೃಷ್ಟಿ ಜನ ಬೆಳಗ್ಗೆ ಇದ್ದಕ್ಕೆ ಹೋಗ್ತಾನೆ ಸಾಯ್ತಾನೆ ಅದಕ್ಕೆ ಮುಂಚೆ ಒಂದು ರಾತ್ರಿಯಲ್ಲಿ ತಾನು ಇಟ್ಟುಕೊಂಡು ಒಬ್ಬ ಸ್ತ್ರೀಯನ್ನು ಓಹಿಸಬೇಕು ಅಂತ ನಡತೆ ಬಿಟ್ಟವರು ಶೀಲ ಬಿಟ್ಟವರು ವೇಷ್ಯಾಸ್ತ್ರೀಯರು ಅಸಂಖ್ಯಾತರು ಅರಮನೆಯ ಸ್ತ್ರೀಯರುಗಳು ಎಲ್ಲ ಡೇರೆ ಡೇರೆಗಳಲ್ಲಿ ತುಂಬಿದ್ರು ಅವ್ರನ್ನೆಲ್ಲ ಅರಮನೆಯ ಸೇವಕರು ಬಂದು ಅವ್ರನ್ನೆಲ್ಲ ಪಹರೆ ಕಾವಲಿನಲ್ಲಿ ಅವ್ರ ಪಲ್ಲಕ್ಕಿಗಳಲ್ಲಿ ಕುದುರೆಗಳ ಮೇಲೆ ಆನೆಗಳ ಮೇಲೆ ವಾಹನಗಳಲ್ಲಿ ಸಾಗಿಸ್ತಾ ಇದ್ದಾರೆ ಚಿತ್ರಪುಟ ತೆಗೆಯೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಜಾಗ ಅವರೆಲ್ಲ ಒಳೋ ಅಂತ ಅಳ್ತಾ ಇದ್ದಾರೆ ಗಂಡ ಎಲ್ಲಿ ಹೋದ್ನೋ ಎಲ್ಲಿ ಸತ್ನೋ ಹೆಣವೂ ಸಿಕ್ಕಿಲ್ಲ ಉಳಿದಿದ್ದೆಲ್ಲ ಯುದ್ಧ ಭೂಮಿಯಲ್ಲಿ ಬೇಕಾದಷ್ಟು ಬಂಗಾರಗಳನ್ನು ತಂದಿದ್ದರು ಒಡವೆ ವಸ್ತ್ರಗಳನ್ನು ತಂದಿದ್ದರು ಸೈನಿಕರನ್ನು ಹುರಿದುಂಬಿಸುವುದಕ್ಕೆ ಕುದುರೆ ಮೇಲೆ ಕೂತು ಎರಚುತ್ತಾ ಇದ್ದರು ವಿಜಯನಗರ ಸೈನ್ಯದಲ್ಲಿ ಮಾಡಿದ ಹಾಗೆ ಪಾಕಿಸ್ತಾನ ಯುದ್ಧದಲ್ಲಿ ಆ ಉಳಿದಿದ್ದ ಬೆಳ್ಳಿ ಬಂಗಾರ ಬೊಕ್ಕಸಗಳನ್ನು ಒಂದು ಕಡೆ ಪೆಟ್ಟಿಗೆಯಲ್ಲಿ ಹಾಕಿ ಸಾಗಿಸ್ತಾ ಇದ್ದಾರೆ ಹೆಂಗಸರನ್ನು ಸಾಗಿಸ್ತಾ ಇದ್ದಾರೆ ಯುದ್ಧ ಭೂಮಿಗೆ ಶಿಬಿರಕ್ಕೆ ತಂದ ಮಂಚಗಳನ್ನು ಪಲ್ಲಂಗಗಳನ್ನು ಸಾಗಿಸ್ತಾ ಇದ್ದಾರೆ ಹಾಸಿಗೆಗಳನ್ನು ಸಾಗಿಸ್ತಾ ಇದ್ದಾರೆ ಬಂಗಾರದ ಹೂಜಿ ಪಾನೀಯಗಳನ್ನು ಕೊಡುವುದಕ್ಕೆ ಏನು ತಂದಿದ್ದರು ಅವುಗಳನ್ನೆಲ್ಲ ಸಾಗಿಸ್ತಾ ಇದ್ದಾರೆ ನಮ್ಮ ಹದಿನೆಂಟು ದಿವಸಗಳು ಆ ಕಾದಂಬರಿಯಲ್ಲಿ ಇದನ್ನೆಲ್ಲ ವಿವರ ಕೊಟ್ಟಿದ್ದೇವೆ ನೋಡಿಕೊಳ್ಳಿ ಸಂಪ್ರಾದ್ರವತ್ಸು ತಾರೇಶು ಕ್ಷತ್ರಿಯಾಣ ಮಹಾತ್ಮನ ಆ ಕ್ಷತ್ರಿಯರ ಪತ್ನಿಯರೆಲ್ಲ ಅರಮನೆಗೆ ಹೋದರು ವಿದ್ರುತೆ ಶಿಬಿರೇ ಶೂನ್ಯೇ ಆ ಶಿಬಿರಗಳೆಲ್ಲ ಶೂನ್ಯವಾಗಲಾಗಿ ಬೃಷೋದ್ವಿಗ್ನ ತ್ರಯೋರಥ ಮೂವರು ಮಹಾರಥರು ಅತ್ಯಂತ ಉದ್ವೇಗದಿಂದ ಅಶ್ವತ್ಥಾಮ ಕೃತ ಕೃತವರ್ಮ ಮತ್ತು ಅಶ್ವತ್ಥಾಮ ಕೃತವರ್ಮ ಇನ್ನೊಬ್ಬ ಉಳಿದ್ನಲ್ಲ ಕೃಪಾಚಾರ್ಯ ಇವರು ಮೂವರೂ ಕೂಡಿಕೊಂಡು ಎಲ್ಲಿ ಹೋದರು ಎಲ್ಲಿ ಹೋದರು ದುರ್ಯೋಧನ ಮಹಾರಾಜರು ಪಾಂಡವರೆಲ್ಲ ಹುಡುಕ್ತಾ ಇದ್ದಾರಲ್ಲ ನಿಶಮ್ಯ ಪಾಂಡುಪುತ್ರಾಣಾಂ ತದಾ ವೈ ಜೈನಾಂ ಸ್ವನಂ ಆ ಕಡೆಯಲ್ಲಿ ಪುತ್ರರ ಸೈನ್ಯ ಯುದ್ಧ ಭೂಮಿಯೆಲ್ಲ ಸುತ್ತುವರೆದು ನಗಾರಿಗಳನ್ನು ಬಾರಿಸ್ತಾ ಕಹಳೆಗಳನ್ನು ಮೊಳಗುತ್ತಾ ಗೆದ್ದವು ಗೆದ್ದವು ರಣೋತ್ಸವ ಮಾಡ್ತಾ ಇದ್ದಾರೆ ಢಮ ಢಮ ಢಮ ಹೊಡಿತಾ ಇದ್ದಾರೆ ಇವರಿಗೋ ಎದೆ ಒಡಿತಾ ಇದೆ ನಮ್ಮನ್ನೆಲ್ಲಿ ಹಿಡಿದು ಬಿಡ್ತಾರಿಯೋ ಅಂತ ಹಿಡಿಬೇಕಲ್ಲ ಅವ್ರನ್ನೂ ಕೊಲ್ತಕ್ಕದ್ದೇ ಆದರೆ ತಪ್ಪಿಸ್ಕೋಬೇಕು ಅಂತ ಅವರು ಬೇರೆ ಬೇರೆ ಕಡೆಗೆ ಚದ್ರ ಹೊಡ್ತಾ ಇದ್ದಾರೆ ಬಿ ಧರ್ಮಾತ್ಮ ಭ್ರಾತೃಭಿ ಸಹಿತೋರಣೆ ಕೃಷ್ಣ ಪರ್ಯಚರದ್ರಾಜನ್ನೇ ದುರ್ಯೋಧನ ವದೇಪ್ಸಯ ಯುಧಿಷ್ಠರನಿಗೆ ಅತ್ಯಂತ ಸಂತೋಷವಾಗಿದೆ ಯುದ್ಧದಲ್ಲಿ ಗೆದ್ದಿದ್ದಕ್ಕೆ ದುರ್ಯೋಧನ ಕೊಲ್ಲಬೇಕು ಹುಡುಕರೋ ಹುಡುಕರೋ ಅಂತ ಚಾರರಿಗೆ ಹೇಳಿದ್ದಾನೆ ಬೇಟೆಗಾರರಿಗೆ ಹೇಳಿದ್ದಾನೆ ಅರಮನೆಗೆ ಮಾಂಸವನ್ನು ಕೊಡ್ತಾ ಇದ್ದಂತಹ ಕಟುಕರನ್ನು ಕಾಡು ಪ್ರಾಣಿಗಳನ್ನು ಕಡಿಯೋರಿಗೆ ಹೇಳಿದ್ದಾನೆ ದುರ್ಯೋಧನ ಎಲ್ಲಿದ್ದಾನೆ ಸಮಾಚಾರ ತಂದವನಿಗೆ ಭೂಮಿ ಕೊಡ್ತೇನೆ ಐಶ್ವರ್ಯವನ್ನು ಕೊಡ್ತೇನೆ ದಾಸದಾಸಿಯನ್ನು ಕೊಡ್ತೇನೆ ಏನು ಕೇಳಿದರೆ ಕೊಡ್ತೇನೆ ಬೇಗ ತರಬೇಕು ಸಮಾಚಾರ ಅಂತ ಪೃಷ್ಟ ಪರಿಚಯಚರದ್ರಾಜನ್ನೇ ಮಾರ್ಗಮಾಣಾಸ್ತು ಸಂಕೃದ್ಧ ತವ ಪುತ್ರಂ ಜಯೈಷಿಣ ಯತ್ನತೋನ್ವೇಷಮಾಣಾಸ್ತೆ ನೈವ ಪಶ್ಯಂಜನಾಧಿಪಂ ಸಹಿತಿ ಹುರೇಣ ವೇಗೇನ ದುರ್ಯೋಧನೆಯಲ್ಲಿ ಹೋಗಿದ್ದ ಗದಾಪಾಣಿ ಅಪಾಕ್ರಮತೆ ಯುದ್ಧ ಭೂಮಿಯಿಂದ ಓಡಿ ಹೋಗಿದ್ದ ಅವನು ಅವತ್ತೇ ಸಾಯುವುದು ಬೇಕಾಗಿರಲಿಲ್ಲ ಕೆಲವರು ನೀರಲ್ಲಿ ಅಡಕೊಂಡ್ರೆ ಮನಸ್ಸು ನೋವು ಹೋಗುತ್ತೆ ಅಂತ ಅಡಗಿದ್ದ ಅಂತ ಹೇಳ್ತಾರೆ ನೀವು ಏನೇ ಕಾರಣ ಯುದ್ಧ ಯುದ್ಧಭೂಮಿಯಿಂದ ಓಡಿದ್ದ ನಿಜವಲ್ಲವೋ ಅವನು ವೀರನಾಗಿದ್ದರೆ ಅಲ್ಲಿಂದಲೇ ಭೀಮನನ್ನು ಎದುರಿಸಬೇಕಾಗಿತ್ತು ಯಾವ ಬಲದಿಂದ ಎದುರಿಸಲಿ ಅದು ಮೊದಲ ಯೋಚನೆ ಮಾಡಬೇಕಾಗಿತ್ತು ಅವನು ಆ ವೈಶಂಪಾಯನ ಸರೋವರದ ಹತ್ತ ಹೋದ ಯದಾ ತು ಪಾಂಡವ ಸರ್ವೇ ಸುಪರಿಶ್ರಾಂತ ವಾಹನ ಪಾಂಡವರು ತುಂಬ ದಣದಿದ್ದಾರೆ ಹದಿನೈದು ದಿವಸ ಯುದ್ಧದಲ್ಲಿ ತತಃ ಸ್ವಶಿರಂ ಶಬಿರಂ ಪ್ರಾಪ್ಯ ವ್ಯತಿಷ್ಠಂತ ಸಸೈನಿಕಾ ಪಾಂಡವರು ತಮ್ಮ ತಮ್ಮ ಶಿಬಿರಗಳಿಗೆ ಹೋದರು ಕೃಷ್ಣನ ಜೊತೆಯಲ್ಲಿ ಸಮಾಲೋಚನೆ ಮಾಡುತ್ತಿದ್ದಾರೆ ದುಷ್ಟಜುಮ್ನ ಸಾತ್ಯಕಿ ಶಿಖಂಡಿ ಮೊದಲಾದ್ರು ಸೇರಿಕೊಂಡು ಎಲ್ಲ ಮುಗಿದಾಗಾಯ್ತಲ್ಲಪ್ಪ ನಾವು ಊರಿಗೆ ಯಾವಾಗ ಹೋಗೋದು ಧೃತರಾಷ್ಟ್ರ ಮಹಾರಾಜರೊಬ್ಬರು ಉಳಿದ್ರು ಅವರನ್ನು ಕಾಣಿಸ್ಕೊಳ್ಬೇಕು ಯುದ್ಧದಲ್ಲಿ ನಾವು ಗೆದ್ದಿದ್ದೇವೆ ಅನ್ನೋ ಸಮಾಚಾರ ಅವನಿಗೆ ಹೇಳಬೇಕು ನಿನ್ನ ಮಕ್ಕಳೆಲ್ಲ ಹೋದರು ಅನ್ನೋ ಸಮಾಚಾರ ಹೇಳಬೇಕು ತುಂಬ ಗಂಡಾಂತರದ ಕ್ಷಣ ಇದು ಏನು ಬೇಕಾರಾಗಬಹುದು ಆದರೆ ದುರ್ಯೋಧನ ಒಂದು ಉಳಿದು ಬಿಟ್ಟನಲ್ಲ ಏನು ಮಾಡೋದು ಅಂತ ಪಾಂಡವರು ಶಿಬಿರದಲ್ಲಿ ಯೋಚನೆ ಮಾಡ್ತಿದ್ದಾರೆ ಇದು ಒಂದು ಕಡೆ ಘಟ ಇನ್ನೊಂದು ಕಡೆಯಲ್ಲಿ ತದಕೃಪಶ್ಚ ದ್ರೌಣಿಶ್ಚ ಕೃತವರ್ಮ ಚ ಸಾತ್ವತಃ ಸನ್ನಿವಿಷ್ಟೇಶು ಪಾರ್ಥೇಶು ಪ್ರಯಾತ ತಮ್ಮ ಶನೈ ಅವರು ತಮಗೆ ಗೊತ್ತಿಲ್ಲದೇ ಇರುವಂತೆಯೇ ನೇರವಾಗಿ ವೈಶಂಪಾಯನ್ ಸರೋವರದ ಕಡೆಗೆ ಹೋಗ್ತಾ ಇದ್ದಾರೆ ಕಾಲು ಯಾಕೋ ಆ ಕಡೆ ಎಳ್ಕೊಂಡು ಹೋಗ್ತಾ ಇದೆ ಆಗ ಅಭ್ಯಭಾಷಂತ ದುರ್ಧರ್ಷಂ ರಾಜಾನಂ ಸುಪ್ತಮಂಭಸಿ ಸಂಜಯ ಸಿಕ್ಕಿದಾಗಲೇ ಹೇಳಿದವಲ್ಲ ಸಂಜಯ ಏನಾಯಿತು ನೀನು ಯಾಕೋ ಬಂದೆ ಇದ್ದು ಭೂಮಿಗೆ ಇಲ್ಲ ಮಹಾರಾಜ ಅಪ್ಪಣೆ ಮಾಡಿದ್ರು ಮಗ ಎಲ್ಲಿದ್ದಾನೆ ನೋಡು ಅಂತ ದುರ್ಯೋಧನ ಹುಡುಕ್ತಾ ಇದ್ದೇನೋ ಹೌದು ಸ್ವಾಮಿ ಸಿಕ್ಕಿದ್ನೇನೋ ಈ ಮೂವರಿಗೂ ಸಂಜಯ ತಾನು ದುರ್ಯೋಧನನನ್ನು ನೋಡಿದ್ದನ್ನು ಹೇಳುವುದಕ್ಕೆ ಅಂಜುತ್ತಾನೆ ಎಂಥ ಕಾಲ ಅಂದರೆ ಕೃತವರ್ಮ ಪಾಂಡವರ ಕಡೆ ಸೇರಿದ್ದ ಯಾದವರಲ್ಲಿ ಒಬ್ಬನಾದ್ದರಿಂದ ಯಾರಿಗೂ ಹೇಳೋದಿಲ್ಲ ಅಂತ ಭಾಷೆ ಕೊಟ್ಟಿದ್ದರಿಂದ ದುರ್ಯೋಧನನಿಗೆ ನುಂಗುತ್ತಾನೆ ಆಗ ಅಶ್ವತ್ಥಾಮ ಬೆದರಿಸಿದ ನೀನು ನೋಡಿರಬೇಕು ದುರ್ಯೋಧನನನ್ನು ಹೇಳಿ ಹೇಳಬೇಡ ಆಪತ್ಕಾಲ ಇದು ಇನ್ನೂ ಯುದ್ಧ ಮುಗಿದಿಲ್ಲ ಯುದ್ಧ ಮಾಡ್ತೇವೆ ನಾವು ಹೇಳು ಎಲ್ಲಿದ್ದಾನೆ ಅಂತ ಹೇಳಲಾಗಿ ನಿಧಾನವಾಗಿ ಬಾಯಿ ಬಿಟ್ಟ ಆ ಕೊಳದಲ್ಲಿ ಅಡ್ಕೊಂಡಿದ್ದಾನೆ ಅಂತ ಹೇಳಿ ಹಾಗಿದ್ರೆ ಅಲ್ಲೇ ಹೋಗಬೇಕು ಅಂತ ಇವರು ಮೂವರು ಕೊಳದ ಹತ್ರ ಹೋಗ್ತಾರೆ ಕೃಪಾಚಾರ್ಯ ಕೃತವರ್ಮ ಮತ್ತು ಅಶ್ವತ್ಥಾಮರು ಇನ್ನೇನು ಸೂರ್ಯ ಮುಳುಗಬೇಕು ಶಲ್ಲಿನುದ್ದ ಮಧ್ಯಾಹ್ನ ಮುಗಿದೋಗಿತ್ತು ಒಂದೂವರೆ ದಿವಸ ಭಾಳ ಕಷ್ಟವಾಗುತ್ತೆ ಹೇಳೋದಕ್ಕೆ ಕೊಳದ ಹತ್ರ ಹೋಗಿ ಅವರು ದುರ್ಯೋಧನ ಜೊತೆಯಲ್ಲಿ ಮಾತನಾಡ್ತಾರೆ ಮೇಲಿನಿಂದ ತಾಂತ್ರಿಕ ದೃಷ್ಟಿಯಿಂದ ಕೇಳಬಹುದು ಒಳಗಿದ್ದವನು ಯಾವ ಬಳದಿಂದಿದ್ದ ಅದಕ್ಕೆ ಹೇಳ್ತಾರೆ ಜಲಸ್ತಂಭ ಅಂತ ಒಂದು ವಿದ್ಯೆ ನೀರಿನ ಮೇಲೆ ನಡೆಯುವುದು ನೀರಿನ ಒಳಗಡೆ ಅಳಕೊಂಡು ಪ್ರಾಣಾಯಾಮದಿಂದ ಉಸಿರನ್ನು ತಡೆ ಹಿಡಿದು ಮಾತನಾಡುವಾಗ ಎಷ್ಟು ಬೇಕೋ ಅಷ್ಟು ಮಾತಾಡಿದ್ರೆ ಹೊರಗಡೆ ಕೇಳುವಂತೆ ಆ ಜಲಸ್ತಂಭ ವಿದ್ಯೆಯಲ್ಲಿ ಕಮ್ಯುನಿಕೇಷನ್ ಟೆಕ್ನಿಕ್ ಏನಿತ್ತು ನಮಗೆ ಗೊತ್ತಿಲ್ಲ ಮಹಾಭಾರತದಿಂದ ಅನೇಕ ಆಶ್ಚರ್ಯಕರವಾದ ಘಟನೆಗಳು ಬರುತ್ತೆ ಅಶ್ವತ್ಥಾಮ ಮೆಲ್ಲಿಗೆ ನೀರಿನ ಆ ಹಂದ್ರದ ಮೇಲೆ ಕಿವಿಯನ್ನಿಟ್ಟು ಬಾಯನ್ನಿಟ್ಟು ಮಾತನಾಡ್ತಾನೆ ದುರ್ಯೋಧನ ಒಳಗಿದ್ಯೇನಪ್ಪ ರಾಜನ್ನುತ್ತಿಷ್ಠ ಸಹ ಸಹಾಸ್ಮಾಭಿ ಯುಧಿಷ್ಠಿರಂ ಒಳಗಿದ್ದವನಿಗೆ ಇವರು ಬದುಕಿದ್ದಾರೆ ಅಂತ ಗೊತ್ತಿಲ್ಲ ಅಶ್ವತ್ಥಾಮ ಒಬ್ಬ ಕೃಪಾಚಾರ್ಯ ಒಬ್ಬ ಮತ್ತು ಕೃತವರ್ಮ ಒಬ್ಬ ಮೂವರು ಬದುಕಿರೋದು ಅವನಿಗೆ ಗೊತ್ತಿಲ್ಲ ಇವನು ಬದುಕಿರುವುದು ಸಂಜಯನಿಂದ ಇವ್ರಿಗೆ ಗೊತ್ತಾಗಿದೆ ನೋಡಿ ಇವರು ಮೂ ಇವ್ರು ನಾಲ್ಕು ಜನರ ಸಂಘಟನೆ ತುಂಬ ಕಷ್ಟವಾಗಿದೆ ಹೇಳ್ತಾ ಇದ್ದಾನೆ ಅಯ್ಯ ನಾವು ಬದುಕಿದ್ದೇವೆ ಜಿತ್ವಾವ ಪೃಥ್ವೀಂ ಅಶ್ವತ್ಥಾಮ್ ಹೇಳಿದ ನನ್ನಲ್ಲಿ ಭಯಂಕರವಾದ ಅಶ್ವಶಿರಸ್ಸು ಬ್ರಹ್ಮಶಿರಸ್ಸು ಎಂಬ ಅಸ್ತ್ರಗಳಿವೆ ಪಾಂಡವರನ್ನು ಕೊಲ್ಲೋದೇನು ಕಷ್ಟವಲ್ಲ ಎದುರಿಗೆ ನೋಡಬೇಕಂತೇನಿಲ್ಲ ದಿಕ್ಕಿಗೆ ಉದ್ದೇಶ ಮಾಡಿ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿಬಿಟ್ಟು ಸಾಯ್ತಾರೆ ಇನ್ನೂ ನಿನಗೆ ಪಟ್ಟಾಭಿಷೇಕ ಮಾಡ್ತೇನೆ ನೀನೇ ಭೂಮಿಯನ್ನಾಳು ತೇಷಾಮಪಿ ಬಲಂ ಸರ್ವಂ ಹತಂ ತ್ವಯ ನೀನು ಸೋತೆ ಅಂತ ಹೇಳಬೇಡ ಬಾಂಡವರ ಸೈನ್ಯವನ್ನೆಲ್ಲ ಮುಗಿಸಿದ್ದೀಯೇ ನತೇ ವೇಗಂ वेगं विषहितुं ತವ तव विषां ಯೇ ಶಿಷ್ಟಾ ತತ್ರ ಸೈನಿಕಾ ಆ ಸೈನ್ಯ ಒಂದು ಚೂರು ಉಳಿದಂತೆ ಮಾಡ್ತೇವೆ ಅಸ್ಮಾಭಿರಭಿ ಸ್ಯಾ ತಸ್ಮಾತ್ ಉತ್ತಿಷ್ಟ ಭಾರತ ನಾವು ಮೂವರಿದ್ರೆ ಮೂವತ್ತು ಕೋಟಿ ಸೈನ್ಯ ಇದ್ದಂತೆ ಮೇಲೆ ಕೇಳು ಎಂಬುದಾಗಿ ಅಶ್ವತ್ಥಾಮ ಹೇಳಿದ ಅದಕ್ಕೆ ಒಳಗಡೆಯಿಂದ ದುರ್ಯೋಧನ ಹೇಳ್ತಾನೆ ದೃಷ್ಟ್ಯಾ ಪಶ್ಯಾಮಿ ಓ ಮುಕ್ತಾನ್ ಈ ಪುರುಷ ಕ್ಷಯಾತಿ ಧ್ವನಿ ಮೇಲೆ ಗೂರ್ತ್ ಹಿಡಿದ ಓಹೋ ಅಶ್ವತ್ಥಾಮೃದು ಅಂತ ತಿಳ್ಕೊಂಡು ಅಯ್ಯ ಪುಣ್ಯವಶದಿಂದ ನೀವು ಮೂರು ಜನ ಬದುಕಿರುವುದು ನನಗೆ ತುಂಬ ಸಂತೋಷ ಪಾಂಡುಕೌರವ ಸಂಮರ್ದ ಅತಿ ಜೀವಮಾನ ನರಶವಾನೆ ಪಾಂಡುಕೌರವರ ಯುದ್ಧದಲ್ಲಿ ಇಷ್ಟೊಂದು ಭಯಂಕರ ಯುದ್ಧದಲ್ಲಿಯೂ ನೀವು ಮೂರು ಉಳಿದರು ಅಂದರೆ ಆಶ್ಚರ್ಯವಾದ ವಿಷಯ ಇದು ವಿದೇಶ್ಯಾಮೋ ವಯಂ ಸರ್ವೇ ವಿಶ್ರಾಂತ ವಿಗತ ಕ್ಲಮ ಖಂಡಿತ ಗೆಲ್ಲೋಣ ಆದರೆ ನಾಳೆ ಮಾತು ಇವತ್ತಲ್ಲ ಅದು ವಿಶ್ರಾಂತ ಇವತ್ತು ನೀವು ಎಲ್ಲರೂ ಹೋಗಿ ಈ ಯುದ್ಧಭೂಮಿಯಲ್ಲಿ ಮರದ ಕೆಳಗಡೆ ವಿಶ್ರಾಂತಿ ತಗೊಳ್ಳಿ ವಿಗತ ಕ್ಲಮ ಆಯಾಸ ತೀರಿಸಿಕೊಳ್ಳಿ ಭವಂತಶ್ಚ ಪರಿಶ್ರಾಂತ ವಯಂಚ ಭೃಷ ನನ್ನ ಮೈಯಲ್ಲೆಲ್ಲ ರಕ್ತ ಸೋರ್ತಾ ಇದೆ ಉದೀರ್ಣಂಚ ಬಲಂ ತೇಷಾಂ ಪಾಂಡವರ ಸೈನ್ಯ ಗೆದ್ದು ಆ ಜಯದ ಶಕ್ತಿಯಲ್ಲಿ ಬಿರಿತಾ ಇದ್ದಾರೆ ತೇನ ಯುದ್ಧಂ ನರೋಚಯೇ ಪಾಂಡವರು ಉತ್ಸಾಹಿಗಳಾಗಿದ್ದಾರೆ ನಮಗೆ ಯಾರು ಬೇರೆ ಸೈನ್ಯ ಇಲ್ಲ ಸಮ ಸಮವಲ್ಲ ಇದು ಅವರು ವಿಜಯೋತ್ಸವದಲ್ಲಿದ್ದಾರೆ ನಾವು ಸೋತಿದ್ದರೂ ಕೂಡ ಇನ್ನೂ ಉಳಿದಿದ್ದೇವೆ ಇವತ್ತು ಬೇಡ ನಾಳೆ ಯುದ್ಧ ಮಾಡೋಣ ನತ್ವೇ ವೀರ ಯದ್ವೋ ಮಹದಿದಂ ಮನಃ ನಾವು ಸೋಲಿನ ಅಂಚಿನಲ್ಲಿದ್ದರೂ ನೀವು ಮೂರು ಮಹಾವೀರರು ನನ್ನಲ್ಲಿ ಇನ್ನೂ ಪ್ರೀತಿ ಇಟ್ಟಿದ್ದೀರಿ ಆಹಾ ಇದಕ್ಕೆ ಪ್ರೀತಿ ಅಂತ ಹೆಸರು ನಿಮ್ಮ ಹಾಗಿದ್ದರೆ ಭೀಷ್ಮ ದ್ರೋಣರು ಕೂಡ ನನಗೆ ಇಷ್ಟೊತ್ತಿಗೆ ಜಯ ಪ್ರಾಪ್ತವಾಗ್ತಾಯಿತ್ತು ಈ ಹೊತ್ತಲ್ಲಿ ನೀವು ನನ್ನ ಕೈ ಬಿಟ್ಟು ಹೋಗ್ಬೋದಾಗಿತ್ತು ನನ್ನನ್ನು ಅಂದ ಮೇಲೆ ನಿಜವಾಗ ಪ್ರೀತಿ ಇದೆ ನನಗೆ ದಯವಿಟ್ಟು ಒಂದು ರಾತ್ರಿ ಅವಕಾಶ ಕೊಡಿ ವಿಶ್ರಮ್ಯೈಕಾಂ ನಿಶಾ ಮಧ್ಯ ಭವದ್ಭೀ ಸಹಿತೋರಣೆ ಪ್ರತಿಯೋತ್ಸ್ಯಾಮ್ಯಹಂ ಶತ್ರು ಶೋ ನಮೇ ಅಸ್ತಿ ಅತ್ರ ಸಂಶಯ ನಾಳೆ ನಾಲ್ವರು ಸೇರಿಕೊಂಡು ಪಾಂಡವ್ರ ಜೊತೆ ಯುದ್ಧ ಮಾಡೋಣ ಸಂಜೆಯ ಮುಂದೆ ಕಥೆ ಹೇಳ್ತಾ ಇದ್ದಾನೆ ಧೃತರಾಷ್ಟ್ರನಿಗೆ ಇದಕ್ಕೆ ಬಿಡಲಿಲ್ಲ ಅಶ್ವತ್ಥಾಮ ಉತ್ತಿಷ್ಟರಾಜನ್ನಿ ಭದ್ರಂತೆ ನಾಳೆ ಅಂತ ಮುಂದಕ್ಕೆ ತಳ್ಬೇಡ ಮಹಾರಾಜ ನೀ ಸೋತೋದೆ ಅಂತ ಅಪಪ್ರಚಾರ ಮಾಡ್ತಾರೆ ದಾನ ಮಾಡಿದ್ದೆ ಯಜ್ಞ ಮಾಡಿದ್ದೆ ಏನು ಕಡಿಮೆ ಮಾಡಿದ್ದೆ ಜೀವನದಲ್ಲಿ ಹೀಗೆ ಬಂದು ಕೊಳದಲ್ಲಿ ನೀರು ಇಷ್ಟಾಪೂರ್ತೇನ ದಾನೇನ ಸತ್ಯೇನ ಚ ಜಪೇನ ಚ ಶಪೇ ರಾಜನ್ನೇ ನಾನು ಹೋಮ ಯಜ್ಞ ಮಾಡಿದ್ದೇನೆ ಆಣೆ ಇಟ್ಟು ಹೇಳ್ತೇನೆ ಏನು ಹೇಳ್ತೇನೆ ಯದೀಮಾಂ ರಜನೀಂ ಜುಷ್ಟಾಂ ನಹಿ ಹನ್ಮಿ ಪರ ಹನ್ನಣೆ ಇವತ್ತು ರಾತ್ರಿಯೇ ಶತ್ರುಗಳನ್ನು ಕೊಂದೇ ತೀರ್ತೇನೆ ಮೇಲಕ್ಕೆ ನಾಹತ್ವ ಸರ್ವ ಹತ್ವ ಸರ್ವಪಾಂಚಾಲಾನ್ ವಿಮೋಕ್ಷೆ ಕವಚಂ ವಿಭೋ ಎದೆಯಲ್ಲಿ ಕವಚ ನೋಡು ಪಾಂಚಾಲನ್ನು ಕೊಂದಲ್ಲದೆ ಕವಚವನ್ನು ಕಳಿಸೋದಿಲ್ಲ ಅಂತ ನಾನು ಪ್ರತಿಜ್ಞೆ ಮಾಡಿದ್ದೇನೆ ಅಂತ ಅಶ್ವತ್ಥಾಮ ಹೇಳ್ತಾ ಇದ್ದಾನೆ ಒಳಗಿನಿಂದ ಮಾತು ಬರ್ತಾ ಇದೆ ಅಷ್ಟರಲ್ಲೊಂದು ಆಶ್ಚರ್ಯವಾಯಿತು ಕಾಡಿನಿಂದ ಸಾಯಂಕಾಲದ ಅಡಿಗೆಗೆ ಪಾಂಡವ ಶಿಬಿರಕ್ಕೆ ಬೇಟೆಗಾರರು ಪ್ರಾಣಿಗಳನ್ನು ಕೊಂದು ಮಾಂಸಗಳನ್ನು ತಗೊಂಬರ್ತಿದ್ದವರು ಆ ಕುದುರೆಗಳು ಯಾರೋ ಮೂರು ಜನ ಕಟ್ಟಿ ಹಾಕಿದ್ದನ್ನು ನೋಡಿದರೂ ಏನೂ ನಡೀತಾ ಇದೆಯಲ್ಲ ಅಂತ ಮೆಲ್ಲಗೆ ಕೊಡನ ಹತ್ರ ನೋಡಿದರು ಸಂಭಾಷಣೆ ಕೇಳಿ ಇಲ್ಲಿದ್ದಾನೆ ದುರ್ಯೋಧನ ಅಂತ ತಿಳಿದು ಹೋಗಿ ಪಾಂಡವರಿಗೆ ಹೇಳ್ತಾ ಇದ್ದ